ಇಲ್ಲ ಶೌಚ ಮಾಡುವ ಹಾಗಿಲ್ಲ ಈ ಗೋವನ್ನು ಓಡಿಸೋದಕ್ಕೆ ಅಷ್ಟೇ ತಾನು ಏನು ಮಾಡಿದ್ರು ಹೋಗ್ತಾ ಇಲ್ಲ ಅಲ್ಲೊಂದು ಮಣ್ಣು ಹೆಂಟೆ ಬಿದ್ದಿತ್ತು ಕಲ್ಲಲ್ಲ ಆ ಹೆಂಟೆ ತೆಗೆದುಕೊಂಡು ಹೀಗೆ ಎಸೆಯಲಾಗಿ ಅದು ಗೊಟಕ್ಕಂತ ಸತ್ತು ಬಿದ್ದು ಹೋಯಿತು ಗೋವು ಆಮೇಲೆ ಹೋದ ಶೌಚ ವಿಷ ಮಾಡ್ಕೊಂಡ ಬಂದ ನೋಡ್ತಾನೆ ಗೋವಲ್ಲಿ ಇಲ್ಲವೇ ಇಲ್ಲ ಇವನು ಹೆಂಟೆ ಹಾಕಿದ್ದಕ್ಕೆ ಸತ್ತು ಬಿತ್ತು ಸದ್ಯ ಯಾರೂ ನೋಡಲಿಲ್ಲ ತಾನೇ ಏನಾರು ಒಂದು ಉಪಕಾರ ಮಾಡಿ ಭೂಮಿಯಲ್ಲಿ ಹೂತು ಬಿಡೋಣ ಗೋವಧೆ ಅಂತ ಇದು ಬೇರೆ ಪ್ರಾಯಶ್ಚಿತ ಹೇಳ್ತಾರೆ ಬಂದು ನೋಡಿದ್ರೆ ಅಲ್ಲಿ ಗೋವೇ ಇಲ್ಲ ಎಲ್ಲಿ ಹೋಯ್ತು ಅಂತ ತುಮನೆ ತಲೆ ಕೆರ್ಕೋತಾ ಬರ್ತಾ ಇರುವಾಗ ಎದುರುಗಡೆ ಕೃಷ್ಣ ಪ್ರತ್ಯಕ್ಷನಾದ ತುಳಸಿ ಮಾಲಾಧರನಾಗಿ ಅಣ್ಣ ತಿರುಮುಖ ಮಾಡಿದಕ್ಕೆ ಎನ್ನಾಚಿ ಎಲ್ಲಿ ಹೋಗಿದ್ದೆ ಮುಖ ಬಾಡಿ ಎಲ್ಲ ಬಡ ಏನು ಹೇಳಿ ಏನೋ ಹುಚ್ಚು ಕೆಲಸ ಆಯ್ತು ಹೋಗು ಅಯ್ಯಯ್ಯೋ ಅದೇನಾಯ್ತು ನನಗೆ ಹೇಳು ನೀನು ಕಷ್ಟ ಪರಿಹಾರ ಮಾಡಿದ್ದೆ ನಾನು ತಮ್ಮ ನಿನಗೆ ಏನಿಲ್ಲ ನಾನು ಬಹಿರ್ದೇಶಕ್ಕೆ ಹೋಗಿದ್ದನ ಧಾರವಾಡದ ಭಾಷೆ ಎದ್ದನ ಮುಖ ತೊಳೆದ್ನ ಹೋಗಿದ್ನ ಅಂತ ಹೇಳೋ ಹಾಗೆ ಆ ಬ ಇನ್ನೂ ಸ್ನಾನ ಮಾಡಿಲ್ಲ ಏನಿಲ್ಲ ಕಾಣಲ್ಲ ಬಹಿರ್ದೇಶಕ್ಕೆ ಹೋಗಿ ಕೂತಿ ಏನು ವರ್ಣನೆ ಮಾಡಲು ಅದನ್ನು ಯಾವುದೋ ಒಂದು ಕೆಟ್ಟ ಆಕಳ ಬಂತು ಕೊಂಬಿನಿಂದ ತಿವಿಯೋದಕ್ಕೆ ಬಂತು ಅಯ್ಯೋ ತಿವಿದು ಬಿಡುತ್ತೆ ಔಷಧಿ ಬಳಿಯಲೆ ಸ್ವಲ್ಪ ಕೇಳೋ ಕಥೆಯನ್ನು ಅದು ತಿವಿಯೋಷ್ಟರಲ್ಲಿ ಅಸಹಾಯಕನಾದ ಒಂದು ಮಣ್ಣು ಹೆಂಟೆ ತಗೊಂಡು ಹಾಕಿದೆ ಅಯ್ಯೋ ಶಿವ ಅಂತ ಏನಾಯಿತು ಸತ್ಯ ಹೋಯಿತು ಕರ್ಮವೇ ಕೃಷ್ಣ ಕುಸಿದು ಬಿಟ್ಟ ಕೆಳಗಡೆ ಹಾಗಿದ್ರೆ ಗೋವನ್ನು ಕೊಂದಿಯಾ ಅಯ್ಯೋಯ್ಯೋ ಗಟ್ಟಿಯಾಗಿ ಹೇಳಬೇಡ ಅಂತ ಹಾಕೊಳ್ಳಿಲ್ಲ ಅಂತೂ ನಮ್ಮ ವಂಶದಲ್ಲಿ ಒಬ್ಬ ಗೋ ವಧೆ ಮಾಡಿ ಎಲ್ಲ ನೀನು ಅಣ್ಣ ಎನ್ನ ಶೈದು ಬಿಟ್ಟ ನನಗೆ ಹೇಳಬೇಕಾಗಿತ್ತು ಆ ಹೊತ್ತಲ್ಲಿ ಹೇಳಬೇಕಾಗಿತ್ತಂತೆ ಏನು ಮಾಡೋದು ಆಮೇಲೆ ಬಂದು ನೋಡಿದ್ರೆ ಗೋವೇ ಇರಲಿಲ್ಲ ಹಾಗಿದ್ರೆ ಇದು ಯಾವುದೋ ವಿಚಿತ್ರ ದೈವ ಮಾಯೆ ಅಂತ ಕಾಣುತ್ತೆ ಅಯ್ಯೋ ನಿನ್ನೆ ನಂಬ್ಕೊಂಡಿದ್ದಾನೆ ಪಾಪ ದುರ್ಯೋಧನ ನೀನು ಅವನ ಕಡೆ ಗುರುವಾಗಿದ್ದವನು ಸೈನ್ಯಕ್ಕೆ ನಿಂತ್ಕೊಂಡ್ರೆ ಅವನಿಗೊಂದು ರಕ್ಷೆ ಅಂತ ಅಯ್ಯೋ ನಿನ್ನೆ ನಂಬ್ಕೊಂಡಿದ್ದವನಿಗೆ ನಿನ್ನಿಂದ ತೊಂದರೆ ಆಯ್ತಲ್ಲ ಹೇಗೆ ಮಾಡ್ತೀಯೇ ಬಲರಾಮ ಹೇಳಿದ ದುರ್ಯೋಧನಾದರೂ ಸಾಯಿಲಿ ಯುದ್ಧದಲ್ಲಿ ಯಾರು ಗೆಲ್ಲಿ ನನಗಾಗಬೇಕಾದ್ದೇನು ಇದು ಪ್ರಾಶ್ಚಿತ್ಯ ಹೇಳು ಮೊದಲು ಅಂದ ಇದಕ್ಕೆ ಪ್ರಾಶ್ಚಿತ್ಯ ಹೇಳ್ತೇನೆ ಇಪ್ಪತ್ತೊಂದು ದಿವಸ ಒಳ್ಳೆಯ ತೀರ್ಥಗಳಲ್ಲಿ ಭೂಪ್ರದಕ್ಷಿಣೆ ಮಾಡ್ಕೊಂಡು ಬರಬೇಕು ನೀನು ನಾವು ಹೇಳಿದ ಪಾಪ ಹೋದರೂ ಸಾಕು ನಮ್ಮ ವಂಶದಕ್ಕೆ ಗೋಹತ್ಯೆ ಮಹಾಪಾಪ ಅಂತ ಯಾತ್ರೆ ಹೊರಟು ಕೂಡಲೇ ದುರ್ಯೋಧನ ಎದುರಿಗೆ ಬಂದ ಹೆಂಗೋ ಕಳಂಬಿ ನೀರೆಯನ್ನು ಹಚ್ಚಿ ಆಯಿತು ಕಥೆ ಒಳ್ಳೆ ಮುಹೂರ್ತ ನಿನಗೆ ಯಾತ್ರೆ ಹೋಗುವುದಕ್ಕೆ ಯಾರು ಹೇಳಿದ್ರು ಪ್ರಾಯಶ್ಚಿತ್ತ ಕೃಷ್ಣ ಅಂದಮೇಲೆ ಅರ್ಥವಾಯಿತು ಹೋಗು ಹೋಗು ಎಷ್ಟು ವಿಚಿತ್ರ ನೋಡಿ ಬಲರಾಮ ಅವತಾರದಲ್ಲಿ ಅವನ ಮುಗ್ಧತ್ವವನ್ನು ನೀವು ಅನುಭವಿಸಬೇಕು ಶ್ರೀಕೃಷ್ಣಾವತಾರ ಅಂತ ಎರಡು ಸಂಪುಟ ಬರೆದಿದ್ದೇನೆ ಅಲ್ಲಿ ಇಟ್ಟಿದ್ದಾರೆ ಪುಸ್ತಕ ನೋಡಿ ಕೃಷ್ಣ ಮತ್ತು ಬಲರಾಮರ ಜೋಡಿ ಅವತಾರ ಅತ್ಯಂತ ವಿಚಿತ್ರವಾದ ಅವತಾರ ಮೋಹಕವಾದ ಅವತಾರ ತನ್ನ ಭಕ್ತರನ್ನು ಸಂತೈಸುವುದಕ್ಕೆ ಗೋಕುಲಕ್ಕೆ ಸ್ವಾಮಿ ಕೃಷ್ಣ ಬಲಭದ್ರನನ್ನು ಕಳಿಸ್ತಾನೆ ಅವನು ಬಾಲ್ಕೀಟ್ಲೆ ಮಾಡಿದ್ದೆಲ್ಲ ನೆನಪಿಸಿಕೊಂಡು ಎಷ್ಟೋ ದಿವಸ ಇದ್ದು ಅವರೆಲ್ಲ ಕೃಷ್ಣ ಸ್ಮರಣೆಯಲ್ಲಿ ತಂಪಾಗಿರುವಂತೆ ಕೃಷ್ಣನನ್ನು ಬಿಟ್ಟು ಅರಗಳಿಗೆ ಇರಲಾರ ಸ್ವತಂತ್ರ ಬುದ್ಧಿ ಇಲ್ಲ ನಮ್ಮ ಹಾಗೆ ಶೇಷತ್ವ ಭಗವಂತ ಕೊಟ್ಟರೆ ಬುದ್ಧಿ ಉಂಟು ಇಲ್ಲದಿದ್ದರೆ ಬುದ್ಧಿ ಇಲ್ಲ ನಮಗೆ ಪ್ರಣತ ದುಷ್ಕೃತ ಪ್ರೇಕ್ಷಿತೈ ಪ್ರಬಲ ದಾನವೈ ಹಲಧರಸ್ಯ ಹೇಲಾಶತೈ ಹೇಲ ಅಂದರೆ ಆಶ್ಚರ್ಯ ಚೇಷ್ಟೆ ಈ ಬಲರಾಮನ ಚೇಷ್ಟೆಗಳು ಒಂದಕ್ಕಿಂತ ಒಂದು ವಿಚಿತ್ರವಾದದ್ದು ಅಂತಹ ಸ್ವಾಮಿ ಅವನ ನೇಗಿಲಲ್ಲಿ ದಯಾದೇವಿ ಹೊಕ್ಕಿದ್ದಳು ಅವನ ಮದ್ಯಪಾನ ಚಟದಲ್ಲಿ ದುರ್ಯೋಧನನ ಮೇಲೆ ಕೆತ್ತುವುದರಲ್ಲಿ ದಯಾದೇವಿ ಹೊಕ್ಕು ದುಷ್ಟರನ್ನು ಬೇರ್ಪಡಿಸಿದಳು ಪೋಲರೈಸೇಷನ್ ಮಾಡಿದಳು ಇದರ ಒಳ್ಳೆಯವರು ಕೆಟ್ಟವರು ಬೇರೆ ಆಗ್ತಾ ಇರಲಿಲ್ಲ ಅದು ಬಲರಾಮ ಅವತಾರದ ಉಪಕಾರ ಪ್ರಭೂತ ವಿಬುಧದ್ವಿಷದ್ಭರಣ ಖಿನ್ನ ವಿಶ್ವಂಭರ ಕಮಾಚರಾಗ ಇದು ಸಾಯಂಕಾಲ ತುಂಬ ಚೆನ್ನಾಗಿರೋರಾಗ ಕೃಷ್ಣಾವತಾರ ಪ್ರಭೂತ ವಿಬುಧದ್ವಿಷದ್ಭರಣ ಖಿನ್ನ ವಿಶ್ವಂಭರ ಭರಾಪನಯನ ಚಲ ತ್ವಮವಧಾರ್ಯ ಲಕ್ಷ್ಮೀಧರಂ ನಿರಾಕೃತವತಿದೆ ನಿಗಮಸೌದೀಪಶ್ರಿಯ ವಿಪಶ್ಚಿದವಿಗೀತಯ ಜಗದೀತಯಾಂಧಂ ತಮಃ ಇಡೀ ಕೃಷ್ಣಾವತಾರವನ್ನು ಒಂದು ಶ್ಲೋಕದಲ್ಲಿ ಅಡಗಿಸಿಬಿಟ್ರು ಆಚಾರ್ಯರು ಪ್ರಭೂತ ವಿಭುಧ ದ್ವಿಷತಿ ವಿಭುಧರು ಅಂದರೆ ಬ್ರಾಹ್ಮಣರು ಆಗ್ಬೋದು ದೇವತೆಗಳಾಗ್ಬೋದು ದ್ವಿಷತಿ ಅವರನ್ನು ದ್ವೇಷ ಮಾಡುವ ಜನ ಪ್ರಭೂತ ಭೂಮಿಯಲ್ಲಿ ಸಮೃದ್ಧವಾಗಿ ಹುಟ್ಟಿ ಬಂದುಬಿಟ್ರು ಕೃತತ್ರೇಯತೆಗಳಲ್ಲಿ ರಾಕ್ಷಸರು ರಾಕ್ಷಸರಂತೆ ಕಾಣ್ತಾ ಇದ್ದರು ದ್ವಾಪ್ರಯುಗದಲ್ಲಿ ಮನುಷ್ಯರಂತೆ ಕಾಣ್ತಾ ಇದ್ರು ಕಲಿಯುಗದಲ್ಲಿ ರಾಜಕಾರಣಿಗಳಂತೆ ಕಾಣ್ತಾರೆ ಏನು ಮಾಡಲಿ ಮತ್ತೆ ಮತ್ತೆ ಅದೇ ನೋಡೋಕೆ ಮನುಷ್ಯರೇ ಅದೇ ಕೈ ಇರುತ್ತೆ ಅದೇ ಕಾಲಿರುತ್ತೆ ಹಾಗೆ ಚಪ್ಪಲಿ ಹಾಕಿರ್ತಾರೆ ಹಾಗೆ ಕನ್ನಡಿ ಹಾಕಿರ್ತಾರೆ ಹೆಗರ ಮೇಲೆ ಟವಲ್ ಹಾಕಿರ್ತಾರೆ ಕಾಲು ಹೆಜ್ಜೆಗಳನ್ನಿಡ್ತಾರೆ ತಲೆಯಲ್ಲಿ ಮಾತ್ರ ಲೋಕವನ್ನು ಹಾಳು ಮಾಡುವ ಉತ್ಪಾದಕ ಬುದ್ಧಿ ಉತ್ಪಾಟನ ಬುದ್ಧಿ ಪ್ರಭೂತ ವಿಭುಧ ದುಷತಿ ಭರಣಕಿನ್ನ ವಿಶ್ವಂಭರ ಭೂದೇವಿ ವಿಶ್ವಂಬರೆ ಇವ್ರನ್ನೆಲ್ಲ ಹೇಗೆ ಕಾಪಾಡಲಿ ನಾನು ಎಂಬುದ ಒಬ್ಬೊಬ್ಬನಿಗೆ ಎಷ್ಟೆಷ್ಟು ಸಂಬಳ ಕೊಡಬೇಕು ಈ ಎಲೆಕ್ಷನ್ ಯಾರಿಗೂ ಬೇಡ ಅಂತಾರೆ ಅಂದರೆ ಒಂದು ಎಲೆಕ್ಷನಲ್ಲಾರಿಯೂ ನಿಂತು ಒಂದು ಟರ್ಮ್ ಪೂರ್ತಿ ಇದ್ದರೆ ಇನ್ನೊಂದು ಟರ್ಮ್ ಬರೋದಿಲ್ಲ ಅವ್ರಿಗೆ ಗ್ಯಾರಂಟಿ ಅವರಿಗೆ ಕನಿಷ್ಠ ಪಕ್ಷ ಎಂಟು ಸಾವಿರ ರೂಪಾಯಿ ಪೆನ್ಷನ್ ಸಿಗುತ್ತೆ ನಂಗೆ ಗೊತ್ತಿರಲಿಲ್ಲ ನನ್ನ ಮಗಳು ಹೇಳಿದ್ಲು ಒಂದು ಎಮ್ ಎಲ್ ಸಿ ಒಂದು ಎಮ್ ಎಲ್ ಎ ಒಂದು ಟರ್ಮ್ ಪೂರ್ತಿ ಐದು ವರ್ಷ if you service in office ಅವನಿರೋ ತನಕ ಅವನು ಕೂತ ಜಾಗಕ್ಕೆ ಕನಿಷ್ಠ ಈವೆಂತ್ ರೇಟ್ನಲ್ಲಿ ಎಂಟು ಸಾವಿರ ರೂಪಾಯಿ ಪೆನ್ಷನ್ ಅವನಿಗೆ ಬರುತ್ತೆ ಅಕಾಲದಲ್ಲಿ ಎಲೆಕ್ಷನ್ ಮಾಡಿದರೆ ಇಪ್ಪತ್ತು ಇಪ್ಪತ್ತು ತಿಂಗಳು ಟ್ವೆಂಟಿ ಟ್ವೆಂಟಿ ಆಗದೇ ಇದ್ದರೆ ಆ ಎಂಟು ಸಾವಿರ ರೂಪಾಯಿ ಹೋಗುತ್ತಲ್ಲ ಅದು ಮೇಲೆ ಕೆಳಗೆ ತಗೊಳ್ಳೋದು ಬೇರೆ ವಿಷಯ ಎಂಟು ಸಾವಿರ ಹೋಗುತ್ತಲ್ಲ ಅಂತ ಕೆಲವರು ಸಂಕಟ ಅದನ್ನೇ ಮಾಡ್ತೇನೆ ಅಂತ ಒಬ್ಬರು ಕಂಕಣ ಕಟ್ಕೊಂಡಿದ್ದಾರಲ್ಲ ಎಂಥ ರಾಕ್ಷಸ ತಲೆ ಅದು ಎಷ್ಟು ಜನರಿಗೆ ಎಂಟೆಂಟು ಸಾವಿರ ರೂಪಾಯಿ ಹೋಯಿತು ಅಲ್ಲ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ಒಂದು ಕಾಲೇಜಲ್ಲಿ ಪ್ರಾಣವನ್ನು ಬಸಿಕೊಂಡು ರಿಟೈರ್ ಆಗಿ ಹದಿನೈದು ವರ್ಷ ಆದವನಿಗೆ ಹನ್ನೊಂದು ಸಾವಿರ ರೂಪಾಯಿ ಪೆನ್ಷನ್ ಬರ್ತದೆ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದವನಿಗೆ ಐದು ವರ್ಷ ಎಮ್ ಎಲ್ ಎ ಆದವನಿಗೆ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಸ್ವಾಮಿ ಕೃಷ್ಣ ನೀ ಕೇಳೋ ನ್ಯಾಯ ಹೇಳಿ ಅವ್ರು ತಾವೇ ಮಾಡ್ಕೊಳ್ತಾರೆ ರೂಲ್ಸು ಸ್ವಲ್ಪ ಅದು ಅವ್ರಿಗೆ ಅದು ಸಂಕಟ ಬಿ ಜೆ ಪಿ ಮುಖ್ಯ ಅಲ್ಲ ಜೆ ಡಿ ಎಸ್ ಮುಖ್ಯ ಅಲ್ಲ ನಾನು ಪೆನ್ಷನ್ ಹೋಯ್ತಲ್ಲ ಹೋದ್ಲು ಭೂದೇವಿ ಕಂಪ್ಲೇಂಟ್ ಮಾಡಿದ್ದು ಸ್ವಾಮಿ ನಾ ಭಾರ ಹೊರಲಾರೆ ಭಗವಂತ ಹೇಳಿದ ಬ್ರಹ್ಮನ ಮೂಲಕವಾಗಿ ನಾ ಬರ್ತೇನೆ ಕೃಷ್ಣ ಕೃಷ್ಣಾವತಾರ ಮಾಡ್ತೇನೆ ಭೂಮಿಗೆ ನಮ್ದೇನು ಕೊಡ್ತೇನೆ ಭರಾಪನಯನ ಛಲಾತೆ ಈ ಭೂಮಿಯ ಭಾರವನ್ನು ಅಪಚಲ ಅಪನಯನ ಛಲಾತೆ ತೆಗೆಯುವ ನೆಪದಲ್ಲಿ ಪ್ರಾರಂಭದಲ್ಲೇ ಶುರು ಮಾಡಿದ ಕೃಷ್ಣ ಒಬ್ಬರು ಮನೆಗೆ ಅಡುಗೆಯವರು ಬರ್ತಾರೆ ಇನ್ನು ಎಂಟು ದಿವಸ ಇದೆ ಮದುವೆ ಮನೆಗೆ ಬರುವ ಅತಿಥಿಗಳ ಸಂಖ್ಯೆ ಹೆಚ್ಚು ಅವರಿಗೆಲ್ಲ ಯಾರು ಅಡುಗೆ ಮಾಡೋರು ನೀವು ಲಗ್ನ ಪತ್ರಿಕೆಯಲ್ಲಿ ಬೇರೆ ಎಂಟು ದಿವಸ ಮುಂಚಿತವಾಗಿಯೇ ಬಂದು ವಧುವರನ್ನು ಆಶ್ರಯಿಸಿ ಹರಸಿ ಎರಡು ನಾಳುಗಳು ಮುನ್ನದಾಗವೇ ಎಳುಂದರಳಿ ಶ್ರೀ ವೈಷ್ಣವ ಲಗ್ನ ಪತ್ರಿಕೆಯಲ್ಲಿ ಇಂಥ ದಿವಸ ಇಂಥ ಹೆಣ್ಣನ್ನೇ ಈ ಗಂಡಿಗೆ ಕೊಟ್ಟು ಅಥವಾ ಆ ಗಂಡನ್ನೇ ಹೆಣ್ಣಿಗೆ ಕೊಟ್ಟು ಯಾರನ್ನೋ ಯಾರಿಗೋ ಕೊಟ್ಟು ಮದುವೆ ಮಾಡ್ತೇವೆ ಎಂಟು ದಿವಸ ಮುಂಚೆ ನೀವೆಲ್ಲ ದಯಮಾಡಿಸಿ ಅನುಗ್ರಹಿಸಬೇಕು ದೊಡ್ಡ ಮನಸ್ಸಿನ ಬರೆದು ಬಿಟ್ಟಿದ್ದಾರೆ ಎಂಟು ದಿವಸ ಮುಂಚೆ ಹೋಗ್ತಿದ್ವಿ ಅಂತ ತಿಳ್ಕೊತಾರೋ ಬಂಧು ಮಿತ್ರ ಸಮೇತವಾಗಿ ಅದು ಬೇರೆ ನೀ ಬನ್ನೋ ನೀ ಬರೋ ನೀ ಬರೋ ಎಲ್ಲ ಕರ್ಕೊಂಬಂದ್ರು ಅವ್ರಿಗೆಲ್ಲ ಅಡುಗೆ ಮಾಡಿ ಹಾಕೋರು ಯಾರು ಅಡುಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರಲ್ಲ ಆ ಭಟ್ರಿಗೆ ಇಲ್ಲ ನೀವು ಎಂಟು ದಿವಸ ಮುಂಚೆನೇ ಶುರು ಮಾಡಿಬಿಡಿ ಅದಕ್ಕೆಲ್ಲ ಸ್ಟೋವ್ ಗಿವೋ ಸರಂಜಾಮೋ ಸೌಟೋ ಏನೇನು ಬೇಕೋ ಇಲ್ಲ ತೊಗೊಂಬನ್ನಿ ಅಂತ ಹೇಳಿದಾಗ ಅಡುಗೆ ಅವ್ರು ಮುಂಚೆನೇ ತಾವು ತಾವು ಇಪ್ಪತ್ತೆಂಟು ಜನರನ್ನ ಕರ್ಕೊಂಬರ್ತಾರೆ ಇವರು ಬಂದು ಸಮೇತ ಬರಬೇಕು ಅಂತ ನೀವು ಹೇಳಿರೋದಿಲ್ಲ ಇದು ಯಾರದೋ ಮದುವೆ ಯಾರೋ ಊಟ ಮಾಡ್ತಾ ಅವರು ಬರುವಂತೆ ಸ್ವಾಮಿ ಭೂಮಿಗೆ ಅಭಯವನ್ನು ಕೊಟ್ಟ ನೆಪದಲ್ಲಿ ಬರುವಾಗಲೇ ಶಂಖಚಕ್ರ ಕದಾಧರನಾಗಿ ಬಂದು ಪ್ರಾರಂಭದ ದಿವಸದಿಂದಲೇ ಪೂತನ ಶಕಟ ಮೊದಲಾದವರನ್ನು ಹಸುರ ನಿಗ್ರಹವನ್ನು ಮಾಡಿ ವಿಚಿತ್ರಾವತಾರ ರಾಮಾವತಾರ ತುಂಬ ಸೌಮ್ಯವಾದದ್ದು ಒಂದು ಏಟು ಒಬ್ಬಳ ಮೇಲೆ ಒಬ್ಬ ತಾಟಿಕೆ ಮೇಲೆ ಹಾಕಬೇಕಾದ್ರೆ ಹದಿಮೂರು ವರ್ಷ ಕಾಯ್ದ ನಮ್ಮ ರಾಮಚಂದ್ರ ಕರುಣಾ ಕಾಕುಸ್ತ ಕೃಷ್ಣಾವತಾರನಿಗೆ ದಾಕ್ಷಿಣ್ಯವೆಂಬುದಿಲ್ಲ ದಯ ಎಂಬುದಿಲ್ಲ ಹೊಡೆದ ಪೂತನೆ ಮೇಲೆ ಅದು ಚಲತ್ವಂ ಅವಧಾರ್ಯ ಲಕ್ಷ್ಮೀಧರಂ ದಯಾದೇವಿ ಹೋಗುವಂತ ಕತ್ತಿ ಹಿಡಿದು ದಬ್ಬಿಟ್ಟೆ ಭಗವಂತನನ್ನು ಅವನು ಬಂದು ಜೈಲಲ್ಲಿ ಹುಟ್ಟುಬಿಟ್ಟ ವಸುದೇವ್ ದೇವಿಕೆಯ ಹೊಟ್ಟೆಯಲ್ಲಿ ಅಲ್ಲಿಂದ ಮುಂದಕ್ಕೆ ಒಂದು ರಾತ್ರಿ ಆ ಕಡೆ ದಡದಲ್ಲಿ ಹೋಗಿ ನಿರಾಕೃತ ಅವತೀದಯೇ ಯಾವುದನ್ನು ಭೂಮಿಯ ಭರಾಪನಯನಚ್ಛಲಾತ್ ಈ ಲಕ್ಷ್ಮೀಧರನ್ನ ಅವತಾರ ಮಾಡಿಸಿ ನಿರಾಕೃತವತೀದಯೇ ಏನು ನಿರಾಕರಣೆ ಮಾಡಿದ್ದು ಭೂಮಿಯ ಭಾರವನ್ನು ಇಳಿಸ್ತಾ ಹೋದಿಯಲ್ಲ ನೀನು ಅಲ್ಲ ಭೂಭಾರ ಇಳಿಸ್ತವನು ಕೃಷ್ಣ ಕ್ರೆಡಿಟ್ ಕೊಡ್ತಾ ಇದ್ದಾರೆ ದಯಾದೇವಿಗೆ ಸಂಬಳ ತರೋನು ಯಜಮಾನ ಖರ್ಚು ಮಾಡೋಳು ಹೆಂಡತಿ ಚಿಲ್ಲರೆ ಇಲ್ಲ ಅಂದ ಹಾಲ್ನವನು ಮುನ್ನೂರೈವತ್ತು ರೂಪಾಯಿ ಕೊಡಬೇಕು ನೀವು ನಾಲ್ಕುನೂರು ರೂಪಾಯಿ ಕೊಟ್ರಿ ಚಿಲ್ಲರೆ ಇಲ್ಲಲ್ಲಮ್ಮ ನಾಳೆ ಕೊಡ್ತೀನಿ ಬೇಡಪ್ಪ ಇಟ್ಕೊಂಡ್ರಿ ನೀವು ನೀವು ತಣ್ಣಗಿರಿ ನಿಮಗೆ ಆಶೀರ್ವಾದ ಮಾಡ್ತಾರೆ ಹೊರತು ಯಜಮಾನ್ರಿಗೆ ಆಶೀರ್ವಾದವಿಲ್ಲ ಈ ದಯಾದೇವಿ ವೈಭವ ನೋಡಿ ಶ್ಲೋಕದಲ್ಲಿ ಹಾಸ್ಯ ಕೇಳ್ತೀರಾ ಭಕ್ತಿ ಕೇಳ್ತೀರಾ ಶೃಂಗಾರವನ್ನು ಕೇಳ್ತೀರಿ ಕೃತವತೀದಯೇ ಭೂಮಿ ಭಾರವನ್ನು ಕೃಷ್ಣಾವತಾರದಲ್ಲಿ ಇಳಿಸಿದ ಶಂಖದಿಂದಲೇ ಚಕ್ರದಿಂದಲೇ ಗದೆಯಿಂದಲೇ ಎಲ್ಲ ಆಯುಧಗಳಿಂದಲೂ ಮಾಡಿದ ವಿಶೇಷವಾಗಿ ಇನ್ನೊಂದರಿಂದ ಮಾಡಿದ ನಿಗಮ ದೀಪಶ್ರಿಯ ವಿಪಶ್ಚಿದ ವಿಗೀತಯ ಜಗತಿ ಗೀತಯ ಅಂಧಂ ತಮಃ ದುಷ್ಟ ನಿಗ್ರಹ ಮಾಡಿದ್ದು ಗೀತೆಯಿಂದ ಅಂದರು ಇಲ್ಲಿ ಗೀತೆಯಿಂದ ಒಂದು ಆಯುಧವೇನದು ಗೀತೆ ಅಂದರೆ ಏನು ಒಂದು ಕನ್ನಡಕದ ಪೆಟ್ಟಿಗೆನೇ ಅದು ಒಂದು ಬ್ಲೇಡ್ ಕೆಲಸ ಮಾಡ್ತೀವಿ ಅಂದರೆ ತಲೆಯಲ್ಲಿ ನೀವು ಭಗವದ್ಗೀತಾ ಶ್ಲೋಕಗಳನ್ನು ಕಂಠಪಾಠ ಮಾಡಿ ಹೃದಯದಲ್ಲಿಟ್ಟುಕೊಂಡು ಕೂಡಲೇ ರಾಕ್ಷಸಿ ಶಕ್ತಿಗಳು ಹೇಳ್ತವೆ ನಿಮ್ಮನ್ನು ನಂಬಿಕೊಂಡ್ರೆ ಏನೂ ಇಲ್ಲ ಶಿವಮೊಗ್ಗದಲ್ಲಿ ಇದ್ರು ನಿಮ್ಗೆ ಗೊತ್ತೋ ಏನೋ ಅವರು ಇಬ್ಬರು ಹೆಂಡ್ತೀರ ಅವರಿಗೆ ನಮ್ಮನ್ನು ಅವ್ರು ಕರೆಯೋರು ಲೆಕ್ಚರ್ ಮಾಡಿಸೋರು ಎಷ್ಟೋ ಸಲ ಹೋಗಿದ್ದು ಬೆಳಗ್ಗೆ ಎದ್ದು ಅವರು ಕ್ಷೌರ ಮಾಡ್ಕೊಂಡು ಒಂದು ಚಮ್ ನೀರು ಹೊಯ್ಕೊಂಡು ರಾಮಕ ಸಂಧ್ಯಾನ ಎಲ್ಲ ಮಾಧ್ಯಾಹ್ನಿಕ ಎಲ್ಲ ಪಿತೃತರ್ಪಣ ಮೊದಲೇ ಇಲ್ಲ ಏನಾದ್ರು ಮಾಡು ಅವರಿಗೆ ತಿಂಡಿ ಬೇಕು ಬೆಳಗ್ಗೆ ಎದ್ದು ಕೂಡಲೇ ತಾಲಿಪಟ್ಟು ಅಂತ ಮಾಡ್ತಿದ್ರು ಒಂದು ದೊಡ್ಡ ತಪ್ಪಲೆಯಲ್ಲಿ ನಿಮಗೇನು ಬೇಕು ಬೆಳಗ್ಗೆ ತಿಂಡಿ ನನಗೆ ಕೇಳಿದ್ರು ಅಯ್ಯಯ್ಯೋ ಬೆಳಗ್ಗೆ ಎದ್ದು ತಿಂಡಿ ತಿನ್ನೋ ಪದ್ಧತಿ ನನಗಿಲ್ಲ ಸ್ನಾನ ಆಗಬೇಕು ದೇವ್ರ ಪೂಜೆ ಆಗಬೇಕು ಅವ್ರು ಹೇಳಿದರು ನಿಮ್ಮನ್ನು ನಂಬಿಕೊಂಡ್ರೆ ನಮಗೇನು ಇಲ್ಲ ಇನ್ನೊಂದು ಹೆಂಡತಿ ಮನೆಗೆ ಹೋದ್ರು ಎಂಟು ದಿವಸ ಬರಲೇ ಇಲ್ಲ ಅವರು ನಮ್ಮಂತ ಅವ್ರನ್ನ ನಂಬಿಕೊಂಡ್ರೆ ಮಧ್ಯಾಹ್ನದ ಹೊತ್ತಿಗೆ ಒಂದಿಷ್ಟು ಊಟ ಸಿಕ್ಕುತ್ತೆ ಬಹಳ ಅಂದರೆ ಬೆಳಗ್ಗೆ ಸಂಜೆ ತನಕ ಗೀತೆ ಹೇಳ್ಬೋದು ರಾಮಾಯಣ ಅಯ್ಯೋ ಇರದೇ ಇರಕ್ಕೆ ಇವರುடைய ಕಡಮ್ ಬಿಡೋದಿಲ್ಲವಲ್ಲ ಗೀತೆಯನ್ನು ಗೀತೆ ಹೇಳಿದ ಜಾಗದಲ್ಲಿ ಹಸಿವಿರೋದಿಲ್ಲ ಬಾಯಾರಿಕೆ ಇರೋದಿಲ್ಲ ರೋಗ ಇರೋದಿಲ್ಲ ಬಳ್ಳಿಕೆ ಇರೋದಿಲ್ಲ ಆಸುರಿ ಶಕ್ತಿಗಳಿಗೆ ಅವಕಾಶ ಇರೋದಿಲ್ಲ ಭಗವಂತ ಒಂದು ಗೀತೆಯಿಂದ ಏನು ಮಾಡಿದ ಶಂಖಚಕ್ರಗಳು ಮಾಡಿದೆ ಯಾರೋ ಕೆಲಸವನ್ನು ಮಾಡಿದ ನಿಗಮ ಸೌಧ ದೀಪಶ್ರೀಯ ಕುತ್ತು ವಿಳಕ್ಕೆರೆಯ ಕೊಟ್ಟು ಕಾಲ್ ಕಟ್ಟಿನ ಮೇಲ್ ಮೆತ್ತೆನ್ರ ಪಂಚಶಾಯಿ ನೆತ್ತಿನ ಮೇಲೇರಿ ದೀಪ ಹಚ್ಚಿಟ್ಟ ಭಗವಂತ ನಿಗಮ ಸೌಧ ದೀಪಶ್ರೀಯ ವೇದದ ಉಪ್ಪರಿಗೆ ಮೇಲ್ಗಡೆ ಒಂದು ಶ್ರುತಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ ಬೆಳಕು ಲೈಟ್ ಹೌಸ್ ತೋರಿಸ್ತಾರೆ ಸಮುದ್ರ ತೀರದಲ್ಲಿ ವೇದದ ಉತ್ತುಂಗ ಮುಡಿಯಲ್ಲಿ ವೇದ ಮಾತೆಯ ಮುಡಿಯಲ್ಲಿ ಗೀತೆ ಎಂಬ ಮಣಿಯನ್ನಿಟ್ಟ ನಿಗಮ ಸೌಧ ಪಶ್ಚಿಯ ವಿಪಶ್ಚಿದ ವಿಗೀತೆಯ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಭಾರತದಲ್ಲಿ ಎಲ್ಲಿದ್ದರೂ ಭಗವದ್ಭಕ್ತರು ಅವರ ಅದ್ವೈತವೋ ದ್ವೈತವೋ ವಿಶಿಷ್ಟ ಅದ್ವೈತವೋ ದ್ವೈತಾದ್ವೈತವೋ ಯಾವ್ಯಾವ ರೀತಿಯಲ್ಲಿ ಅರ್ಥ ಮಾಡಿದರೂ ಗೀತೆಯನ್ನು ಒಪ್ಪುತ್ತಾರಲ್ಲ ಪಂಡಿತರು ತೆಗಳುವುದಿಲ್ವಲ್ಲ ವಿಪಶ್ಚಿದ ವಿಗೀತೆಯ ಜಗತಿ ಗೀತೆಯ ಅಂಧಂ ತಮಃ ಕೃಷ್ಣಾವತಾರದಲ್ಲಿ ಇವತ್ತಿಗೆ ಮಾಡಿದ ಉಪಕಾರವೇನು ಗೀತೆ ಕೊಟ್ಟದ್ದು ರಾಮಾವತಾರದಲ್ಲಿ ಇವತ್ತಿಗೆ ಮಾಡಿದ ಉಪಕಾರವೇನು ಸೇತುವೆ ಕಟ್ಟಿದ್ದು ಅಂತೂ ಮುಗೀತಾ ಇದೆ ಕಲ್ಕಿ ಅವತಾರಕ್ಕೆ ಬಂದು ಪ್ರಬಲ ಪ್ರಬಲ ಪ್ರಬಲದೋಹ ಮರುತ್ಪ್ರೇಂಕಿತ ತ್ರಿಷಾ ಗುಣ ತದವಸೇಕ ಸಂಸ್ಕಾರ ಕರಿಷ್ಯತಿ ದಯೇ ಕಲಿ ಪ್ರಬಲ ಘರ್ಮ ಕರಿ ಪ್ರಬಲ ಘರ್ಮ ನಿರ್ಮೂಲನಃ ಪುನಃ ಯುಗಾಂಕುರಂ ಭವಿ ಕೃಪಾಣಧಾರಾಧರ ವೆಂಕಟೇಶ್ವರ ಕುದುರೆ ಮೇಲೆ ಹೊರಟ ಈಗ ಯಾರು ಹೇಳೋರು ಕೇಳೋರಿಲ್ಲ ಯಾರಿಗೆ ಕುದುರೆಗೆ ಅದಕ್ಕೆ ಲಗಾಮಿಲ್ಲ ಕಲ್ಕಿ ಅವತಾರದಲ್ಲಿ ಭಗವಂತ ಲಗಾಮು ಜೀನು ಏನು ಇಲ್ಲದೆ ಕುದುರೆ ಮೇಲೆ ಬೆತ್ತರೆ ಕುದುರೆಯನ್ನೇ ಇರ್ತಾನೆ ಆದರೆ ಕುದುರೆ ಅವನ ವಶವಾಗಿರುತ್ತೆ ಕೆಲವರು ಚಿತ್ರಪಟಗಳಲ್ಲಿ ಕಲ್ಕಿಯ ಮುಖವನ್ನೇ ಕುದುರೆಯ ಮುಖದಂತೆ ಚಿತ್ರ ಮಾಡೋದು ನೋಡಿದ್ದೀರಾ ನೀವು ದಶಾವತಾರ ಚಿತ್ರದಲ್ಲಿ ಕುದುರೆ ಮೇಲೆ ಒಬ್ಬ ಮಹಾಪುರುಷ ಕೂತು ಕೈಯಲ್ಲಿ ಕತ್ತಿ ಗುರಾಣಿ ಹಿಡ್ಕೊಂಡದನ್ನು ಕೆಲವರು ತೋರಿಸ್ತಾರೆ ಇನ್ನು ಕೆಲವರು ಕುದುರೆಯ ಮುಖವನ್ನು ತೋರಿಸ್ತಾರೆ ಇದು ಹೈಗ್ರೀವನಿಗೂ ಕಲ್ಕಿಗೂ ಕನ್ಫ್ಯೂಸ್ ಆಗುತ್ತೆ ನಮ್ಮ ಕುಟುಂಬದ ತಾತ ಒಂದು ಚಿತ್ರ ತೋರಿಸಿದರು ನಲವತ್ತು ವರ್ಷಕ್ಕೆ ಹಿಂದೆ ಕುದುರೆ ಮೇಲೆ ಕೂತಿದ್ದಾನೆ ಕಲ್ಕಿ ಅದು ಮುಂದಿನ ಕಾಲು ಮೇಲಕ್ಕೆ ಎತ್ತಿಬಿಟ್ಟಿದೆ ಮುಖ ಮೇಲಕ್ಕೆ ಬಂದುಬಿಟ್ಟಿದೆ ಮೇಲೆ ಕೂತಿದ್ದ ಯಜಮಾನನ ಮುಖ ಮುಚ್ಚಿಬಿಟ್ಟಿದೆ ಬರೀ ಕುದುರೆ ಮುಖ ಕಾಣಿಸ್ತಾ ಇದೆ ಹಿಂದಿನ ಕಾಲ ಮೇಲೆ ಕೂತಿದೆ ಅದನ್ನು ಅದು ಕಲ್ಕಿ ಅವತಾರ ಕೈಯಲ್ಲಿ ಬಿಚ್ಚು ಕತ್ತಿ ಅದಕ್ಕೆ ಒರೆ ಮೊದಲಾದದ್ದು ಏನೂ ಇಲ್ಲ ರಕ್ಷಣೆಗೆ ಕತ್ತಿ ತಗೊಂಡು ಮದ್ ಕಲಿಯುಗಾಂತದಲ್ಲಿ ದುಷ್ಟ ಕ್ಷತ್ರಿಯನ್ನು ಬರೀ ನಿರ್ಮೂಲನೆ ಮಾಡಿ ಮಾಡಿ ಕೊಂದು ಹಾಕ್ಬಿಡ್ತಾನೆ ಭಗವಂತ ರಾಶಿ ಹಾಕ್ತಾನೆ ಶಂಬಲ ಗ್ರಾಮ ಅಂತ ಒಂದು ಹಳ್ಳಿಯಂತೆ ಎಲ್ಲಿದೆಯೋ ನಮಗೆ ಗೊತ್ತಿಲ್ಲ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬೆತ್ತರೆ ಕುದುರೆಯನ್ನೇರಿ ಕೈಯಲ್ಲಿ ಕತ್ತಿ ತಗೊಂಡು ಬಂದು ದುಷ್ಟಕ್ಷತ್ರಿ ನಿರ್ಮೂಲ ಮಾಡಿ ಅವತಾರ ಮುಗಿದ ಕೂಡಲೇ ಕೃತಯುಗ ಪ್ರ ಧರ್ಮಂ ಕಾರ್ತಯುಗಂ ಪ್ರವರ್ತಯದಿ ಎನ್ನಿಸ್ತ್ರಿಂಶಧಾರಾಧರ ಕತ್ತಿ ಕಡಿಯೋದು ಕೆಲಸ ಮಾಡುತ್ತೆ ಅದು ಧಾರೆ ಅಂತ ಹೇಳಿದರು ಒಂದು ವಿಚಿತ್ರ ಶಬ್ದಲ್ಲಿ ಅಲಂಕಾರ ಮಾಡ್ತಾರೆ ಕತ್ತಿಯ ಮೊನೆ ಅಂತ ಇದೆಯಲ್ಲ ಎಡ್ಜ್ ರೇಸರ್ಸ್ ಎಡ್ಜ್ ಅದಕ್ಕೆ ಸಂಸ್ಕೃತದಲ್ಲಿ ಧಾರೆ ಎಂಬುದಾಗಿ ಹೇಳ್ತಾರೆ ಧಾರೆ ಅಂದರೆ ಮಳೆ ಅಂತ ಒಂದು ಅರ್ಥ ಇದೆ ಕತ್ತಿಯ ಕೊನೆಯಿಂದ ದುಷ್ಟರನ್ನು ಕಡಿಯುವ ಮೂಲಕವಾಗಿ ಧರ್ಮದ ಧಾರೆಯನ್ನೆಳೆದು ಭಗವಂತ ಲೋಕದಲ್ಲಿ ಸತ್ಪುರುಷರನ್ನು ಬೆಳೆಸ್ತಾನೆ ವೃಷಾದ್ರಿ ಹಯಸಾದಿನಃ ಪ್ರಬಲದೋಹ ಮರುತ್ಪ್ರೇಂಕಿತ ಅವನ ತೋಳಲ್ಲಿ ಪ್ರಬಲವಾದ ಗಾಳಿ ಬೀಸ್ತಾ ಇದೆ ಕತ್ತಿ ಹೀಗಂತ ಇದ್ದಾನೆ ಆ ಕತ್ತಿ ತೋಳಲ್ಲಿ ಬೀಸ್ತಾ ಇರುವಾಗ ಕಕ್ಷದಿಂದ ದೊಡ್ಡ ಗಾಳಿ ಬರ್ತಾ ಇದೆ ಸಿಡಿಲು ಉಳುಗು ಬರ್ತಾ ಇದೆ ತ್ರಿಷಾ ಸ್ಫೋಟ ಗುಣ ಮಿಂಚು ಬರ್ತಾ ಇದೆ ಆಮೇಲೆ ಮಳೆ ಬಂತು ಕುದುರೆ ಮೇಲೆ ಕಲ್ಕಿ ವಾಹನ ಹೊರಟಾಗ ಮೊದಲು ಬರುವುದು ಗಾಳಿ ಈ ಮೋಡ ಮುಂಗಾರು ಮಳೆ ಇದ್ದಾಗೆ ಗಾಳಿ ಆದ ಮೇಲೆ ಮಿಂಚು ಮಿಂಚಿತು ತ್ವದವಸೇಕ ಸಂಸ್ಕಾರವಾನೇ ಅವಸೇಕ ಸಿಂಚನ ಕತ್ತಿ ಧಾರೆಯಿಂದ ಮಳೆ ಬೀಳುವಾಗಾಯಿತು ಕರಿಷ್ಯತಿ ಕಲಿ ಪ್ರಬಲ ಘರ್ಮ ನಿರ್ಮೂಲನ ಘರ್ಮ ಅಂದರೆ ಶಕೆ ಕಲಿ ಎಷ್ಟು ಮಟ್ಟಿಗೆ ತಾಪ ಕೊಡ್ತದೆ ಅಂದರೆ ತಂಪಾದ ಮಳೆಗಾಲದಲ್ಲಿ ಅಯ್ಯೋ ತಾಳ ಮುಡಿಯಾದೆ ಹೇಳು ತಾಳು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಆದರೆ ಎಷ್ಟು ಏರ್ ಕಂಡೀಷನ್ ರೂಮಲ್ಲಿ ಕೂತ್ರೆ ಏನು ಪ್ರಯೋಜನವಾಗುತ್ತೆ ಹೇಳಿ ಮನಸ್ಸು ಸುಟ್ಟು ಹೋದರೆ ಈ ತಾಪದಿಂದ ಬಾಹ್ಯವಾದ ಯಾವ ಸೌಖ್ಯವೂ ಬರದೇ ಇರೋ ಹಾಗೆ ಅಯ್ಯೋ ಧರ್ಮ ಬರಲಿಲ್ವಲ್ಲ ಧರ್ಮ ಬರಲಿಲ್ವಲ್ಲ ಅನ್ನುವಾಗ ಪುನಃ ಕೃತಯುಗಾಂಕುರಂ ಭುವಿ ಕೃಪಾಣಧಾರಾಧರ ಇದು ದಶಾವತಾರ ಈ ದಶಾವತಾರಗಳನ್ನು ವರ್ಣಿಸಿದ ಮೇಲೆ ಆಚಾರ್ಯರು ಕೊನೆ ದಶಕದಲ್ಲಿ ದಯಾದೇವಿಯ ಮಹಿಮೆಯನ್ನು ಮತ್ತೆ ವರ್ಣನೆ ಮಾಡ್ತಾರೆ ಅದರ ಕೊನೆಯಿಂದ ಒಂದು ಎಂಟು ಶ್ಲೋಕ ನೂರೆಂಟು ಆಗಬೇಕಲ್ಲ ಆ ನೂರೆಂಟರಲ್ಲಿ ತಮ್ಮನ್ನು ಭಗವಂತನಿಗೆ ದಯಾದೇವಿಗೆ ಅರ್ಪಿಸಿಕೊಳ್ತಾರೆ ಶರಣಾಗತಿ ಮಾಡ್ತಾರೆ ಒಂದು ಆರು ಶ್ಲೋಕ ಸುಮ್ಮನೆ ಹಾಗೆ ಓದಿ ಹೇಳಿಬಿಡ್ತೇನೆ ತೊಂಬತ್ತೊಂಬತ್ತನೇ ಶ್ಲೋಕ ದೃಷ್ಟೇಪಿ ದುರ್ಬಲಧಿಯಂ ದಮನೇಪಿ ದಪ್ತದೃಪ್ತಂ ಸ್ನಾತ್ವಾಪಿ ಧೂಳಿರಸಿಕಂ ಭವನೆ ಪಿ ಭೀಮಂ ಸಿಕ್ತ ಶ್ಲೋಕ ಆಚಾರ್ಯರು ತಮ್ಮನ್ನು ಒಂದು ಆನೆಗೆ ಹೋಲಿಸ್ಕೊಳ್ತಾರೆ ಇದನ್ನು ಆಳ್ವಾರರ ಪ್ರಬಂಧಗಳಲ್ಲಿ ಜೀವಾತ್ಮನನ್ನು ಆನೆಗೆ ಹೋಲಿಸ್ತಾರೆ ಭಗವಂತನನ್ನು ಆನೆಗೆ ಹೋಲಿಸ್ತಾರೆ ಇದು ಎಂಥ ಆನೆ ದೃಷ್ಟೇ ಧಿಯಂ ಇದು ಕಣ್ಣಿಗೆ ಕಾಣಿಸುತ್ತೆ ಇದು ಹಳ್ಳ ಇದು ಬೀಳಬಾರದು ಅಂತ ಆನೆಗೆ ಊರ್ಧ್ವ ದೃಷ್ಟಿಯ ಹೊರತು ಕೆಳಗಿನ ದೃಷ್ಟಿ ಇಲ್ಲ ಅಂತಾರೆ ಆನೆ ಅಟ್ಟಿಸ್ಕೊಂಬಂದ್ರೆ ಮರದ ಮೇಲೆ ಹತ್ತಿದ್ರೆ ಪ್ರಯೋಜನ ಇಲ್ಲ ಮೇಲ್ದೃಷ್ಟಿ ಇರುತ್ತೆ ಮರ ಅಲಗಿಸಿಬಿಡುತ್ತೆ ಶರಣಾಗತಿ ಮಾಡಬೇಕು ಹಳ್ಳದಲ್ಲಿ ತಗ್ಗಿನಲ್ಲಿ ಬಿದ್ದರೆ ಆನೆಗೆ ಕೆಳಗಡೆ ದೃಷ್ಟಿ ಇರೋದಿಲ್ಲ ಈ ಜೀವಾತ್ಮನೆಂಬ ಆನೆ ವೇದಾಂತ ದೇಶಕ್ಕೆ ಹೇಳ್ತಾರೆ ದೃಷ್ಟೇ ಪಿ ಧಿಯಂ ಕಣ್ಣಿಗೆ ಬೀಳುತ್ತೆ ಇದು ಸರಿ ತಪ್ಪು ಎಂಬುದಾಗಿ ಆದರೆ ಬುದ್ಧಿ ಭದ್ರವಾಗಿರೋದಿಲ್ಲ ಕೆಟ್ಟ ದಾರಿಗೆ ಹೋಗ್ತರು ಬಲಧಿಯಂ ದಮನೇ ಅಂಕುಶವನ್ನು ಹಾಕಿ ದಮನ ಮಾಡಿದರು ಸರಪಳಿಯನ್ನು ಬಿಗಿದ್ರು ಕಾಲಿಗೆ ಯಾವಾಗ ಕಿತ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ಸ್ನತ್ವಾಪಿ ಧೂಳಿ ರಸಿಕಂ ಭಜನೆ ಪಿ ಭೀಮಂ ಆನೆ ಬುದ್ಧಿ ನೋಡಿದ್ದೀರಲ್ಲ ಸ್ನಾನ ಬರುತ್ತೆ ಕೆರೆಯಿಂದ ಸೊಂಡ್ಲಿಂದ ಬಂದು ಹಿಡಿಯ ಮಣ್ಣನ್ನು ತೆಗೆದು ತಲೆ ಮೇಲೆ ಹಾಕ್ಕೊಳ್ಳುತ್ತೆ ಧೂ ಎಲ್ಲಿ ನೋಡಿದ್ರು ವೇದಾಂತೇಶಕರು ಅದಕ್ಕೆ ಧೂಳಲ್ಲಿ ಆಸೆ ಒಳ್ಳೆ ಇರ್ತಾಳೆ ಚಪಲ ಬುದ್ಧಿ ಹೋಗೋದಿಲ್ಲ ಪೆಟ್ರೋವ್ಯಾಕ್ಸ್ ಬುದ್ಧಿ ಮನುಷ್ಯನಿಗೆ ಮನೇಲಿ ಊಟ ಇರುತ್ತೆ ಹೋಟ್ಲು ಪಿಂಡದ ವಿಲಾಸೆ ಇರುತ್ತೆ ಕೋಟಿ ರೂಪಾಯಿ ಇರುತ್ತೆ ಐದು ರೂಪಾಯಿ ಲಂಚ ಕೊಡಿ ಅಂತ ಕೇಳ್ತಾರೆ ಸ್ನಾತ್ವಾಪಿ ಧೂಳಿ ರಸಿಕಂ ಭಜನೆ ಹೆಪಿ ಭೀಮಂ ಭಜನೆ ಅಂದರೆ ತೃಪ್ತಿಪಡಿಸೋದು ಅದಕ್ಕೆ ಒಂಥರ ಎಲೆ ಬೇಕು ತಿನ್ನುವುದಕ್ಕೆ ಗುರುವಾಯೂರಲ್ಲಿ ಕೊಡ್ತಾರೆ ಅಂತಹ ಎಲೆಗಳನ್ನೇ ಕೊಟ್ಟರು ಭಯಂಕರ ಎಷ್ಟು ತಿಂದರೂ ತೃಪ್ತಿ ಇಲ್ಲ ಅಮ್ಮ ದಯಾದೇವಿ ಬದ್ವಾ ಗೃಹಾಣ ಪತೇ ದಯೇ ಮಾಂ ನನ್ನನ್ನು ಬಂಧಿಸಿಬಿಡು ತಾಯಿ ನನಗೆ ಬುದ್ಧಿ ಇಲ್ಲ ವೃಷಶೈಲೇಶ್ವರ ವೆಂಕಟೇಶ್ವರನ ಪತ್ನಿಯಾದ ದಯಾದೇವಿ ನೀನು ನನ್ನನ್ನು ಬಂಧಿಸಿ ತ್ವದ್ವಾರಣಂ ಸ್ವಯಂ ಅನುಗ್ರಹ ಶೃಂಖಲಾಭಿ ಸರಪಳಿಗಳಿಂದ ಬಂಧಿಸಿ ವೆಂಕಟೇಶ್ವರನಿಗೆ ಅಂತ ಮುದ್ರವತ್ತಿ ಕೊಟ್ಟು ಬಿಡುತ್ತಾಯಿ ತಾಯಿ ಶೃಂಖಲಾಭಿ ಶೃಂಖಲೆ ಅಂದ್ರೇನು ಸರಪಳಿ ಯಾವ ಸರಪಳಿ ಆಚಾರ್ಯ ಪರಂಪರೆ ಎಂಬ ಸರಪಳಿಯಲ್ಲಿ ನನ್ನನ್ನು ಬಿಗಿದು ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಇದು ದೊಡ್ಡ ಸರಪಳಿ ಆಚಾರ್ಯ ಶೃಂಖಲೆ ಅಸ್ಮದ್ದೇಶಿಕ ಅಸ್ಮದೀಯ ಪರಮಾಚಾರ್ಯ ನಶೇಷಾನ್ ಗುರುನ್ ವಿಷ್ಣು ಶ್ರೀಪದಿ ಹೇಳ್ಕೊಂಡ್ಬರ್ತೇವೆ ಮೃತನಾಪತೀನ್ ಷಠರಿಪು ಶ್ರೀನಾಥ ಪದ್ಮೇಕ್ಷಣಾನ್ ರಾಮಂ ಯಾಮುನ ಪೂರ್ಣಮಿಶ್ರಯ ಚಿರಾಟ್ ಗೋವಿಂದ ಭಟ್ಟಾರಕಾನ್ ವೇದಾಂತ್ಯಾಖ್ಯ ಮುನಿಂ ಶ್ರೀಕೃಷ್ಣ ಪಾದಾಭಿಧಂ ಶ್ರೀರಂಗೇಶ್ವರ ಕೇಶವಾರ್ಯ ಕಮಲಾ ವಾಸಾನ್ ಭಜಂ ಕೇಶವೇ ಕೇಶವಾರಿ ಕೃಪಾಪಾತ್ರಂ ಧೀಶಮಾದಿ ಗುಣಾರ್ಣವಂ ಶ್ರೀ ಷಠಾರ್ಯಧೀಶಾನಂ ದೇಶಿಕೇಂದ್ರಮಹಂ ಭಜೆ ಸ್ವಾಮಿಗಳು ತನಿಯ ಆ ಗುರು ಪರಂಪರೆ ಅನ್ನೋದು ಒಂದೊಂದು ಆಚಾರ್ಯರು ಒಂದೊಂದು ಕೊಂಡಿ ಇದ್ದಾಗೆ ಅಷ್ಟು ದೊಡ್ಡ ಸರಪಳಿಯನ್ನು ಬಿಗಿದು ನನ್ನನ್ನು ಆಚಾರ್ಯ ಪರಂಪರೆಯಲ್ಲಿ ತಾಯಿ ದಯಾದೇವಿ ವೆಂಕಟೇಶ್ವರನ ಪಾದಕ್ಕೆ ನನ್ನನ್ನು ಒಪ್ಪಿಸಿಬಿಡು ಎಂಬುದಾಗಿ ಹೇಳ್ತಾರೆ ಇದು ನೂರನೇ ಶ್ಲೋಕ ನಾಥಃ ಪರಂ ಕಿಮಪಿ ಮೇ ತ್ವಯಿ ಮಾತರ್ದಯೇ ಮೈ ಕುರುಷ್ವ ತಥಾ ಪ್ರಸಾದಂ ಬದ್ಧಾದರೋ ವೃಷಿಗಿರ ಪ್ರಣೀಯಥಾಸೌ ಮುಕ್ತಾನುಭೂತಿ ಮೇ ದಾಸ್ಯತಿ ಮೇ ಮುಕುಂದ ದಯಾದೇವಿ ಕೇಳಿದಳು ದೇಶಿಕರೇ ಪಟ್ಟಿ ಮಾಡ್ತಲೇ ಇದ್ದೀರಿ ಇದು ಬೇಕು ಅದು ಬೇಕು ಇದು ಬೇಕು ಅಂತ ಕೊನೆಯದೊಂದು ಕೇಳಿಬಿಡಿ ಇನ್ನು ಮೇಲೆ ಕೇಳಬೇಡಿ ಕೈ ಮುಗಿದು ಹೇಳ್ತಾರೆ ಆಚಾರ್ಯರು ನಾತಃ ಪರಂ ಕಿಮಪಿ ಮೇ ತ್ವಯಿನಾಥನೀಯಂ ತಾಯಿ ಇನ್ನು ಮೇಲೆ ನಾನು ನಿನಗೇನು ಕೇಳೋದಿಲ್ಲ ಇದು ಒಂದು ಕೊನೆಯದಾಗಿ ವರವನ್ನು ಕೊಡು ನನಗೆ ಒಡತಿಯಾಗು ಮಾತರ್ದಯೇ ಮೈ ಕುರುಶ್ವ ತಥಾ ಪ್ರಸಾದಂ ನೀನು ಪ್ರಸಾದ ಮಾಡಿದರೆ ಮಾತ್ರ ವೆಂಕಟೇಶ್ವರ ಅನುಗ್ರಹ ಮಾಡ್ತಾನೆ ಅವನನ್ನು ಬಗ್ಗಿಸ್ಬೇಕು ತಾಯಿ ನೀನು ನಾನು ಬಗ್ಗೆಯೇ ಇದ್ದೇನೆ ಏನಾಗಬೇಕು ನಿಮಗೆ ನಮ್ಮ ಯಜಮಾನರಿಂದ ವೆಂಕಟೇಶ್ವರನಿಂದ ಬದ್ಧಾದರೋ ಋಷಿಗಿರ ಪ್ರಣೀಯತಾಸೌ ನಾ ಬಂದಾಗ ಸ್ವಾಮಿ ನನ್ನಲ್ಲಿ ತುಂಬ ಪ್ರೇಮವುಳ್ಳವನಾಗಿ ನನಗೇನು ಕೊಡಬೇಕು ತಿರುಪತಿ ಬೆಟ್ಟವನ್ನು ಬಿಟ್ಟು ಹೋಗಬೇಡ ಮಗು ಮುಕ್ತರು ವೈಕುಂಠದಲ್ಲಿ ಪಡೋ ಅನುಭವವನ್ನು ಇಲ್ಲೇ ಪಡ್ತಾ ನನ್ನ ಬಾಗಿಲಲ್ಲಿರು ಸನ್ನಿಧಿಯಲ್ಲಿರು ಎಂಬುದಾಗಿ ಮುಕ್ತಾನುಭೂತಿ ಮಿಹ ದಾಸ್ಯತಿ ಮೇ ಮುಕುಂದ ಮುಕುಂದ ಶಬ್ದ ಹಾಕಿದರು ಮುಕ್ತಿ ಭೂಮಿಂ ದಾಸ್ಯತಿ ಕು ಅಂದ್ರೆ ಭೂಮಿ ಮು ಅಂದ್ರೆ ಮುಕ್ತಿ ದಾ ಅಂದ್ರೆ ದಾನ ಮಾಡುವವನು ಮುಕ್ತಿ ಕ್ಷೇತ್ರವನ್ನು ಕೊಡುವವನು ಆಚಾರ್ಯ ಹೇಳಿದರು ಅಂದ ವೈಕುಂಠ ಮೇಂಡ ಇಂಗಿಯೇ ವೈಕುಂಠತೆ ಕೊಡು ತಿರುಮಲೆ ಮೇಲೆ ಎಂಬೆರುಮಾನ್ ಪೊನ್ಮನೆ ಮೇಲೆ ಏದೇನು ಮಾವೇನೆ ನಾ ಪ್ರಸಾದ ಕೇಳೋದಿಲ್ಲ ಭಕ್ತರ ಸಂಘ ಇರಬೇಕು ಅವರು ಪಾದ ತುಳಿದ್ರೂ ಪರವಾಗಿಲ್ಲ ಇದನ್ನೇ ಭರತರಾಜ ಪಂಚಾಶತ್ತಲ್ಲಿ ತ್ವಂಚೇತ್ ಪ್ರಸೀದಸಿ ತವಾಸ್ಮಿ ಸಮೀಪತಶ್ಚೇತ್ ಕಂಡೀಷನ್ ಹಾಕ್ತಾರೆ ಇದು ಹನ್ನೆರಡು ಷರತ್ತಲ್ಲ ಇಪ್ಪತ್ತೊಂದು ಷರತ್ತಲ್ಲ ಬರೀ ಐದು ಷರತ್ತು ತ್ವಂಚೇತ್ ಪ್ರಸೀದಸಿ ವರದ ನೀನು ಪ್ರಸನ್ನಾಗಿದ್ದ ಪಕ್ಷದಲ್ಲಿ ತವಾಸ್ಮಿ ಸಮೀಪದಶ್ಚೇತ್ ನಿನ್ನ ಹತ್ರ ಇರೋ ಹಾಗೆ ಪಕ್ಷದಲ್ಲಿ ತ್ವಯ್ಯಷ್ಟೇ ಭಕ್ತಿರನಗ ಕರಿಶೈಲನಾಥ ನಿನ್ನಲ್ಲಿ ಭಕ್ತಿ ನನ್ನನ್ನು ಬಿಟ್ಟು ಹೋಗದೇ ಇರೋ ಪಕ್ಷದಲ್ಲಿ ಐದನೇ ಕಂಡೀಷನ್ನು ಸಂಸೃಜ್ಯತೆ ಯದಿಚ ದಾಸ ಜನಸ್ತ್ವದೀಯ ನಿನ್ನ ಭಕ್ತರು ನಿನ್ನ ದಾಸರು ನನಗೆ ಸಂಸರ್ಗ ಉಂಟು ಮಾಡುವಂತೆ ಪಕ್ಕದಲ್ಲಿ ಒಬ್ಬರು ಭಾಗವತರಿರೋ ಪಕ್ಷದಲ್ಲಿ ಸಂಸಾರ ಏಷ ಭಗವನ್ ಅಪವರ್ಗ ಏವ ನನಗಿದೇ ಮೋಕ್ಷವಾಯಿತು ವರದ ಎದುರು ಬಂದು ನಿಂತ ಅಪ್ಪ ಹೀಗೆ ದರ್ಶನ ಕೊಟ್ಬಿಡು ನಿರಂತರಂ ನಿರ್ವಿಷದ ಸ್ವದೀಯಂ ಅಸ್ಪೃಷ್ಟ ಚಿಂತಾಪದಮಾಭಿರೋಪ್ಯಂ ನಿನ್ನ ರೂಪ ಸೌಂದರ್ಯ ಇಷ್ಟು ಅಂತ ಅಳತೆ ಮಾಡೋಕ್ಕಾಗದೇ ಇರುವ ಈ ದರ್ಶನವನ್ನು ನೀ ಸರ್ವದಾ ಹೀಗೆ ಕೊಡ್ತಾ ಇರೋ ಪಕ್ಷದಲ್ಲಿ ಸತ್ಯಂ ಶಪೇ ವಾರಣಶೈಲನಾಥ ಸತ್ಯವಾಗಿ ಹೇಳ್ತಾರೆ ಕರಿಗಿರೀಶ್ವರ ವೈಕುಂಠವಾಸೇಪಿ ನಮೇ ವಿಲಾಷ ನನಗೆ ವೈಕುಂಠವಾಸ ಬೇಡ ಅಂದುಬಿಟ್ಟ ಸ್ವಾಮಿ ನಮಗೆ ಬದರಿಯಲ್ಲಿ ಅನುಭವ ಆಯಿತು ಈಗ ಭದ್ರಾಚಲದಲ್ಲಿ ಅನುಭವ ಆಗೋದಿದೆ ಒಂದೊಂದು ಕ್ಷೇತ್ರಕ್ಕೆ ಹೋಗುವಾಗಲೂ ಬಿಟ್ಟು ಬರುವುದಕ್ಕೆ ನಮಗೆ ಮನಸ್ಸಾಗೋದಿಲ್ಲ ನೂರ ಮೂರನೇ ಶ್ಲೋಕ ಪ್ರಾಯೋದಯೇ ತ್ವದನುಭಾವ ಮಹಾಂಬುರಾಶೌ ತಾಯಿ ದಯಾದೇವಿ ನೀನು ದೊಡ್ಡ ಸಮುದ್ರ ದಯಾ ಸಮುದ್ರ ಸ್ವರೂಪಿಣಿ ಪ್ರಾಚೇತ ಸಪ್ರಭೃತಯೋಪಿ ಪರಂ ತಟಸ್ಥಾ ವಾಲ್ಮೀಕಿ ಮೊದಲಾದವರು ನಿನ್ನ ದಡದಲ್ಲಿ ನಿಂತರೆ ಹೊರತು ದಯಾದೇವಿ ನಿನ್ನ ಗುಣಗಳ ಆಳವನ್ನು ತಿಳಿಯುವ ಪರೀಕ್ಷೆ ಮಾಡುವ ಗೋಜಿಗೆ ಹೋಗಲಿಲ್ಲ ರಾಮಗುಣವನ್ನು ಪೂರ್ತಿ ವರ್ಣಿಸೋದಕ್ಕಾಯಿತೆ ಎಫ್ ಪಿ ಬನ್ ಸತತಂ ರಾಮ ಚರಿತಾಮೃತ ಸಾಗರಂ ಅತೃಪ್ತ ತಮ್ಮ ಮುನಿಂ ಒಂದೇ ಪ್ರಾಚೀರತಮ ಕಲ್ಮಷಂ ಕೃಷ್ಣಾವತಾರದಲ್ಲಿ ವ್ಯಾಸರು ಶುಕಾಚಾರ್ಯರು ಕೃಷ್ಣನ ಗುಣಗಳನ್ನೆಲ್ಲ ಪೂರ್ಣಿಸಿ ಮುಗಿಸೋದಕ್ಕಾಯಿತೆ ತಳವನ್ನು ಮುಟ್ಟುವುದಕ್ಕಾಯಿತೆ ಅಲ್ಲ ವಾಲ್ಮೀಕಿಗೆ ಆಗಲಿಲ್ಲ ವ್ಯಾಸರಿಗೆ ಆಗಲಿಲ್ಲ ನಾನೇನು ಮಾಡಿದ್ದೇನೆ ದಯಾದೇವಿ ನೀನು ನದಿಯಂತ ಹರಿತಾ ಇದ್ದೀಯ ಸಮುದ್ರದಂತಿದ್ದೀಯೇ ಆಳ ಕೇಳಿದು ಬಿಟ್ಟಿದ್ದೇನೆ ತತ್ರಾವತೀರ್ಣಂ ಅತಲಸ್ಪೃಶಂ ತಲಸ್ಪರ್ಶಿಯಾಗಿಲ್ಲ ಈ ಕಡೆ ಸಮುದ್ರದ ಕೆಳಕ್ಕೂ ಹೋಗಿಲ್ಲ ದಡದಲ್ಲಿಯೂ ಇಲ್ಲ ಮಧ್ಯದಲ್ಲಿ ತೇಲ್ತಾ ಮುಳುಗ್ತಾ ಇದ್ದೆ ಬರೀ ನೂರು ಶ್ಲೋಕ ತಮ್ಮ ನೂರು ಶ್ಲೋಕ ಹೇಳಿದೆ ಓದೋರು ತೃಪ್ತಿ ಇಲ್ಲ ಅಡ ಎನ್ನ ಪೋಲೆ ಅವ್ರ ಒಂಬತ್ತು ಶ್ಲೋಕ ಶುರ್ಣಾವಗಳಿಗೆ ತೃಪ್ತಿ ಇಲ್ಲೇ ಅವ್ರು ನೂರು ಬರೆದರು ನಾನು ನಲವತ್ತೇ ಹೇಳಿದೆ ನನಗೂ ತೃಪ್ತಿ ಇಲ್ಲ ನಿಮಗೂ ತೃಪ್ತಿ ಇಲ್ಲ ತಾತ್ಪರ್ಯವೇನು ಈ ಸ್ತೋತ್ರ ಅತೃಪ್ತಿಯನ್ನು ತರುವ ಸ್ತೋತ್ರ ಇದರ ತಂಟಗೆ ಹೋಗಬಾರದು ತತ್ರ ಅವತೀರ್ಣಂ ಅತಲಸ್ಪೃಶಂ ಅಪ್ಲುತಂ ಮಾಂ ಪದ್ಮಾಪತೇ ಪ್ರಹಸನೋಚಿತ ಮಾದ್ರಿಯೇಥಾ ವೆಂಕಟೇಶ್ವರ ಕೇಳ್ತಾನೆ ಏ ದಯೆ ನಿನ್ನ ಕೊಂಡಾಡ್ತೇನೆ ಅಂತ ಹೊರಟನಲ್ಲ ಈ ಆಚಾರ್ಯ ಮುಗಿಸಿದ್ನೇನೆ ಅಂದರೆ ಏನೋ ಬರೆದಿದ್ದಾನೆ ನಿನ್ನಕ್ಕು ಬಿಡಿ ಅಂತ ಪ್ರಹಸನೋಚಿತ ಮಾದ್ರಿಯೇಥಾ ವೆಂಕಟೇಶ್ವರ ತುಟಿಯಿಂದ ಅಂಚಿನಿಂದ ಸ್ವಲ್ಪ ನಕ್ಕು ಬಿಟ್ಟರೆ ಸಾಕು ತಾಯಿ ನನಗೆ ಅದೇ ಪ್ರಸಾದ ಎಂಬುದಾಗಿ ಹೇಳ್ತಾರೆ ವೇದಾಂತ ದೇಶಿಕ ಪದೇ ಬಿನಿವೇಶ ಬಾಲಂ ವೇದಾಂತ ದೇಶಿಕರನ್ನ ಮಗುವಾಗಿದ್ದವನನ್ನು ಗುರುಗಳ ಜಾಗದಲ್ಲಿ ಕೋರಿಸಿಬಿಟ್ಟಿದ್ದೀಯ ತಾಯಿ ನಾನು ಏನೂ ಗೊತ್ತಿಲ್ಲದೆ ಇದ್ದವನು ದೇವೋ ದಯಾ ಶತಕ ಮೇಧದ ಜನ್ಮ ನನ್ನ ಬಾಯಲ್ಲಿ ಸ್ತೋತ್ರ ಹೇಳಿಸಿದ್ದಾನೆ ಇದು ಹೇಗಿದೆ ಅಂದರೆ ದೊರೆಯಾದವನಿಗೆ ಅರವತ್ನಾಲ್ಕು ಕಲೆ ಬರಬೇಕು ಅಂತ ಹೇಳ್ತಾರೆ ವೀಣೆ ಕಲ್ತಿರಬೇಕು ಯಾರೂ ಅಕ್ಕಪಕ್ಕದಲ್ಲಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ ಹಾಗೆ ಒಂದು ವೀಣೆ ಅರಮನೆಯಲ್ಲಿ ತಾನೇ ತಗೊಂಡು ಶೇಷಣ್ಣವರು ಕಲ್ತಿ ಕೈಯಲ್ಲಿ ಕಲ್ತಿದ್ದು ತಾನೇ ನುಡಿಸುವಂತೆ ದಯಾದೇವಿ ವೀಣೆಯಾಗಿರುವ ನನ್ನನ್ನು ವೇದಾಂತ ದೇಶಕನನ್ನು ವೆಂಕಟೇಶ್ವರನೇ ಕೈಯಲ್ಲಿ ತಗೊಂಡು ಎದೆ ಮೇಲೆ ಹಾಕ್ಕೊಂಡು ಈ ಶ್ಲೋಕಗಳನ್ನು ನುಡಿಸಿದ್ದಾನೆ ನಾನಾಗಿ ಹೇಳಲಿಲ್ಲ ಆ ಶ್ಲೋಕಗಳನ್ನು वैहारिकेण विधिना ವೀಣಾ ವೀಣಾ वीणाविशेषमिव ವೆಂಕಟಶೈಲನಾಥ ಶತಕಮಿದಮುದಾರಂ ಸಮ್ಯಗಭ್ಯಸ್ಯಮಾನಾನ್ ಈ ನೂರು ಪದ್ಯಗಳನ್ನು ಯಾರು ಭಕ್ತಿಯಿಂದ ಓದ್ತಾರೆಯೋ ವೃಷಗಿರಿ ಮಧುರುಹ್ಯ ವ್ಯಕ್ತ ಮಾಲೋಕಯಂತಿ ಬೆಟ್ಟ ಹತ್ತಿಸಿ ದರ್ಶನವನ್ನು ಕೊಡ್ತಾನೆ ಭಗವಂತ ನೋಡ್ತಾ ಇದ್ದೀವಿ ಸ್ತೋತ್ರ ಕೇಳಿದ್ದೀರಿ ಸಮೀಪ ಕಾಲದಲ್ಲಿ ನಿಮಗೆಲ್ಲರಿಗೂ ತಿರುಪತಿಯ ಯಾತ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಪ್ತವಾಗುತ್ತೆ ಅನಿತರ ಶರಣಾನಾಂ ಆಧಿರಾಜ್ಯ ಅಭಿಷಿಂಚೇತ್ ಅಕಿಂಚನರ ಸಾಮ್ರಾಜ್ಯದಲ್ಲಿ ಪ್ರಪನ್ನರ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ಶಮಿತ ವಿಮತ ಪಕ್ಷ ಶಾಂತ ಧನ್ವಾನುಕಂಪ ನಮಗೆ ಪ್ರತಿಬಂಧಕಗಳೇನಿವೆ ಸಂಸಾರದಲ್ಲಿ ಭಕ್ತಿಯ ವಿರೋಧಿಗಳು ಶರಣಾಗತಿಯ ವಿರೋಧಿಗಳು ಅವುಗಳನ್ನು ಭಗವಂತನೇ ನೀಗಿದ್ದಾನೆ ಎಂಬುದಾಗಿ ಹೇಳಿ ಇದು ಕೊನೆಯ ಶ್ಲೋಕ ಮಂಗಳವನ್ನು ಹೇಳ್ತೇನೆ ಕಾಮಸ್ಸಂತುಮಿತ ಕರಂಬಿತ ಗುಣಾವದ್ಯಾನಿ ಪದ್ಯಾಹಾನಿನಃ ತಸ್ಯಾಸ್ಮಿನ್ ಶತಕೆ ಸದಂಬು ಕಥಕೆ ದೋಷಷ್ಟು ಕ್ಷಾಮ್ಯತಿ ಒಂದು ವೇಳೆ ಈ ನೂರು ಶ್ಲೋಕಗಳಲ್ಲಿ ಛಂದಸ್ಸಿನಲ್ಲಿಯೋ ಅರ್ಥದಲ್ಲಿಯೋ ಅಲಂಕಾರದಲ್ಲಿಯೋ ಒಂದು ದೋಷ ಇರಬಹುದಲ್ಲ ಇದ್ರಿರಲಿ ಬಿಡಿ ಅಂದರು ಕಾಮಸ್ಸಂತುಮಿತ ಕರಂಬಿತ ಗುಣಾವದ್ಯಾನಿ ಪದ್ಯಾನಿನ ಕಸ್ಯಾಸ್ಮಿನ್ ಶತಕೆ ಸದಂಬು ಕತಕೆ ಕಥಕ ಅಂದರೆ ಒಂದು ಕಾಯಿ ಚಳ್ಳೆಕಾಯಿ ಅಂತ ಹೇಳ್ತಾರೆ ಕೇಳಿರ್ಬೇಕು ನೀವು ಈ ರೇಷ್ಮೆ ಸೀರೆ ಸೋಪ್ ಹಾಕಿ ಒಗಿಬಾರ್ದು ಅಂದರೆ ಒಂಥರ ಕಾಯಿ ಕೊಡ್ತಾರೆ ಅಂಟುವಾಳದ ಕಾಯಿ ಅಂತ ಹೇಳ್ತಾರೆ ಅಂಟುವಾಳದ್ದು ಅಂತ ಚಳ್ಳೆ ಹಣ್ಣು ಚಳ್ಳೆ ಹಣ್ಣು ತಿನ್ನಿಸೋದು ಅಂತಲ್ಲ ಮನುಷ್ಯ ತಿನ್ನೋದಲ್ಲ ಅದು ಅದು ಬಕೆಟ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕೈಯಲ್ಲಿ ಹೀಗಂದರೆ ಗುಳ್ಳೆ ಬರುತ್ತೆ ಅದರಲ್ಲಿ ಅದರಲ್ಲಿ ರೇಷ್ಮೆ ಸೀರೆ ಹಾಕಿದರೆ ಅದರ ಕೊಳೆಯನ್ನೆಲ್ಲ ತಿಂದು ಹಾಕಿಬಿಡುತ್ತೆ ದಯಾದೇವಿ ನಿನ್ನಲ್ಲಿ ನನಗೆ ಭಕ್ತಿ ಎಂಬ